गुरुभ्यो नमः हरिः ओम् ಗಾಯತ್ರಿಯ ವೈಶಿಷ್ಟ್ಯವನ್ನ ಅದರ ಅರ್ಥದ ವಿಸ್ತಾರವನ್ನ ಯಥಾಶಕ್ತಿಯಾಗಿ ತಿಳಿತಾ ಇದ್ದೇವೆ ಗಾಯತ್ರಿ ಮಂತ್ರದ ಪ್ರತಿಪಾದ್ಯನಾದ ದೇವತೆ ಸಾಕ್ಷಾತ್ ಶ್ರೀಮನ್ನಾರಾಯಣ ಹೊರತು ಹೆಣ್ಣು ದೇವತೆ ನಾರಾಯಣನಲ್ಲದ ಯಾವುದೋ ಒಂದು ಹೆಣ್ಣು ದೇವತೆ ಗಾಯತ್ರಿ ಮಂತ್ರ ಪ್ರತಿಪಾದ್ಯವಾಗಿದೆ ಅಂತ ತಿಳಿಯುವುದು ತಪ್ಪು ಗಾಯತ್ರಿ ಮಂತ್ರದ ಪ್ರತಿಪಾದ್ಯವಾದ ಧ್ಯೇಯವಾದ ವಸ್ತು ಸಾಕ್ಷಾತ್ ಶ್ರೀಮನ್ನಾರಾಯಣ ಎಂಬ ಮಾತನ್ನ ವೇದವ್ಯಾಸ ದೇವರು ನರಸಿಂಹ ಪುರಾಣದಲ್ಲಿ ಹೇಳಿಕೊಟ್ಟಿದ್ದಾರೆ ವ್ಯಾಸರು ನರಸಿಂಹ ಪುರಾಣದಲ್ಲಿ ಹೇಳಿದ ಮಾತನ್ನೇ ಪ್ರತಿನಿತ್ಯದಲ್ಲಿ ಸಂಧ್ಯಾವಂದನದಲ್ಲಿ ನೀವು ಪಠಿಸ್ತೀರಿ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟ ಕೇಯೂರವಾನ್ಮಕರಕುಂಡಲವಾನ್ ಕಿರೀಟೀ ಹಿರಣ್ಮಯವ ಹಿರಣಯವಪೃರ್ಧಕ ಶಂಖಚಕ್ರ ಇದು ವ್ಯಾಸದೇವರೇ ರಚನೆ ಮಾಡಿದ ಶ್ಲೋಕ ಆದ್ದರಿಂದ ವ್ಯಾಸರಿಗೆ ಸಮ್ಮತವಾದದ್ದು ನಾರಾಯಣನೇ ಈ ಮಂತ್ರದಿಂದ ಪ್ರತಿಪಾದ ಬ್ರಹ್ಮದೇವರ ಹೆಂಡತಿಯಾದ ಭಗವಂತನ ಸೊಸೆಯಾದ ಗಾಯತ್ರಿಯೂ ಉಂಟು ಆದರೆ ಆ ಗಾಯತ್ರಿ ದೇವಿ ಈ ಮಂತ್ರಕ್ಕೆ ಅಭಿಮಾನಿ ದೇವತೆಯಾಗಿದ್ದಾನೆ ಪ್ರತಿಪಾದ್ಯಳಲ್ಲ ಈ ಮಂತ್ರಕ್ಕೆ ನಾಯಕಳಾದರೂ ಕೂಡ ಈ ಮಂತ್ರದಲ್ಲಿ ಇರುವ ಶಕ್ತಿಯನ್ನು ನೇಮನ ಮಾಡುವವಳಾದರೂ ಕೂಡ ಈ ಮಂತ್ರದಲ್ಲಿ ಪ್ರತಿಪಾದ್ಯವಾದ ಎಲ್ಲ ಗುಣಗಳಿಂದ ವಿಶಿಷ್ಟನಾದಂಥವನು ನಾರಾಯಣನೇ ಹೊರತು ಬ್ರಹ್ಮದೇವರ ಹೆಂಡತಿ ಅವಳಿಗೆ ಸಂಬಂಧವೇ ಇಲ್ಲ ಅಂತೂ ಹೇಳೋದಿಲ್ಲ ಈ ಮಂತ್ರಕ್ಕೆ ಅವಳು ಅಭಿಮಾನಿ ಆದರೆ ಈ ಮಂತ್ರಕ್ಕೆ ಪ್ರತಿಪಾದ್ಯವಾದಂಥದ್ದು ಸಾಕ್ಷಾತ್ ಭಗವಂತ ನಾರಾಯಣನೇ ಎಂಬುದಾಗಿ ತಿಳಿಯಲು ಆ ಗಾಯತ್ರಿ ಎಂಬ ಶಬ್ದ ಭಗವಂತನನ್ನೇ ಹೇಳಿಕೊಡತ್ತೆ ಅಂತ ವ್ಯಾಸಸ್ಮೃತಿಯೇ ಹೇಳುತ್ತೆ ಯಾವ ವ್ಯಾಸರು ಗಾಯತ್ರಿ ಪ್ರತಿಪಾದ್ಯ ನಾರಾಯಣ ಅಂತ ಕರೆದರೋ ಅದೇ ವೇದಿವ್ಯಾಸದೇವರೇ ತಮ್ಮ ಸ್ಮೃತಿಯಲ್ಲಿ ವ್ಯಾಸಸ್ಮೃತಿಯಲ್ಲಿ ಹೇಳುವಾಗ ಗಾಯಂತ್ರಂ ತ್ರಾಯತೆ ಯಸ್ಮಾತ್ ಗಾಯತ್ರಿ ದೇವರಿಗೆ ಗಾಯತ್ರಿ ಅಂತ ಕರೆಯುವುದಕ್ಕೆ ಕಾರಣ ಗಾನ ಮಾಡುವ ಹಾಡಿ ಹೊಗಳುವ ಸ್ತುತಿಸಿಕೊಂಡಾಡುವ ಭಕ್ತನನ್ನ ರಕ್ಷಣೆ ಮಾಡ್ತಾನೆ ಪರಮಾತ್ಮ ಅನ್ನುವುದಕ್ಕೆ ಅವನಿಗೆ ಗಾಯತ್ರಿ ಗಾಯತ್ರಿ ಎರಡನೇ ಗಾನ ತ್ರಾಣ ಗಾನ ಅಂದ್ರೆ ಹಾಡೋದು ಹಾಡೋದು ಅಂದ್ರೆ ಸ್ತೋತ್ರ ಮಾಡುದು ಸ್ತೋತ್ರ ಮಾಡಿದರೆ ಭಗವಂತನನ್ನ ಸ್ತುತಿಸಿದರೆ ಅಂತಹ ವ್ಯಕ್ತಿಯನ್ನ ಪರಮಾತ್ಮ ರಕ್ಷಣೆ ಮಾಡುತ್ತಾನೆ ಸ್ತೋತ್ರ ಮಾಡುವವರು ಪಾರಾಯಣ ಮಾಡುವವರು ಅವನಿಗೆ ಬಹಳ ಪ್ರಿಯರು ಪಾರಾಯಣ ಪ್ರವಣ ವಿಪ್ರ ಪಾರಾಯಣಸ್ಯ ಅಂತ ಹೇಳ್ತಾರೆ ನಿರಂತರದಲ್ಲಿ ಪಾರಾಯಣ ಮಾಡುವುದರೊಳಗೆ ಯಾವ ವ್ಯಕ್ತಿಗೆ ಪ್ರಾವಣ್ಯ ಇದೆ ಅಂಥವನಲ್ಲಿ ಪರಮಾತ್ಮನಿಗೆ ಬಹಳ ವಿಶೇಷವಾಗಿರತಕ್ಕಂತಹ ಪ್ರೀತಿ ಅವನ ಮೇಲೆ ಬಹಳ ಅನುಗ್ರಹ ಬುದ್ಧಿ ಇರ್ತದೆ ನಿತ್ಯದಲ್ಲಿ ಪಾರಾಯಣ ಮಾಡಬೇಕು ಭಗವಂತನ ಸ್ತೋತ್ರ ಮಾಡಬೇಕು ಜ್ಞಾನಧರ್ಮ ಗೋಧರ್ಮ ಸರ್ವಧರ್ಮಾಣಂ ಭವತಃ ಪರಮೋಮತಃ ಎಲ್ಲಾ ಧರ್ಮಗಳಲ್ಲಿ ಶ್ರೇಷ್ಠವಾದ ಧರ್ಮ ಯಾವುದು ಭೀಷ್ಮಾಚಾರ್ಯರೇ ಅಂತ ಯುಧಿಷ್ಠಿರ ಕೇಳಿದರೆ ಯದ್ಭಕ್ತ್ಯ ಪುಂಡರೀಕಾಕ್ಷಂ ಸ್ತವೈರರ್ಚೇನ್ ನರಸ್ಸದ ಸರ್ವಧರ್ಮಾಣ ಧರ್ಮೋಧಿಕತಂ ಸ್ತೋತ್ರಗಳಿಂದ ಭಗವಂತನನ್ನು ಕೊಂಡಾಡುವುದೇ ಶ್ರೇಷ್ಠವಾದ ಧರ್ಮ ಅಂತ ಭೀಷ್ಮಾಚಾರ್ಯರು ಹೇಳ್ತಾರೆ ಅದಕ್ಕಾಗಿಯೇ ಶ್ರೀಮದಾಚಾರ್ಯರು ಕೂಡ ಸ್ತೋತ್ರಕ್ಕೆ ಅಷ್ಟು ಪ್ರಶಸ್ತಿ ಕೊಟ್ಟಿದ್ದಾರೆ ಆದ್ದರಿಂದ ಗಾಯತ್ರಿ ಮಂತ್ರದಿಂದಲೋ ಅಥವಾ ಬೇರೆ ವೇದಗಳಿಂದಲೋ ಅಥವಾ ಮಹಾಭಾರತ ಭಾಗವತ ರಾಮಾಯಣಾದಿಗಳಿಂದಲೋ ಭಗವದ್ಗೀತಾ ವಿಷ್ಣು ಸಹಸ್ರನಾಮಗಳಿಂದಲೋ ಅಥವಾ ಇನ್ನಿತರ ಮಹಾತ್ಮರು ಮಾಡಿದಂತಹ ವಚನಗಳಿಂದಲೂ ಭಗವಂತನ ಸ್ತೋತ್ರವನ್ನು ನಾವು ಮಾಡಿದರೆ ಪರಮಾತ್ಮನಿಗೆ ಸಂತೋಷವಾಗುತ್ತೆ ಅದಕ್ಕೆ ಅವನಿಗೆ ಗಾಯತ್ರಿ ಗಾನ ಮಾಡುವವರನ್ನ ರಕ್ಷಣೆ ಮಾಡ್ತಾನೆ ಎನ್ನುವುದಕ್ಕೆ ಗಾಯತ್ರಿ ಅಂತ ಕರೀತಾನೆ ಇದು ವ್ಯಾಸಸ್ಮೃತಿಯಲ್ಲಿ ನಾವು ಕಾಣುವ ವಚನ ಆದರೆ ಛಂದೋಗ್ಯ ಉಪನಿಷತ್ತು ಮಾಡುವ ಇಂಟರ್ಪ್ರಿಟೇಷನ್ ಬೇರೆ ರೀತಿಯಾಗಿದೆ ಗಾಯತಿ ಚ ತ್ರಾಯತೆ ಚ ಇತಿ ಗಾಯತ್ರಿ ಗಾನ ಮಾಡುವ ವ್ಯಕ್ತಿಯನ್ನ ರಕ್ಷಣೆ ಮಾಡ್ತಾನೆ ಅಲ್ಲ ದೇವರು ತಾನೇ ಗಾನ ಮಾಡ್ತಾನೆ ಮತ್ತು ರಕ್ಷಣೆ ಮಾಡ್ತಾನೆ ಅಂತ ಛಾಂದೋದ್ಯೋಪನಿಷತ್ತು ಮಾಡುವ ಇಂಟರ್ಪ್ರಿಟೇಷನ್ ಈ ಯಾಕೆ ಅಂದ್ರೆ ಸ್ಮೃತಿ ಗಾನ ಮಾಡುವ ವ್ಯಕ್ತಿಯನ್ನ ದೇವರು ರಕ್ಷಣೆ ಮಾಡ್ತಾನೆ ಅಂತ ಹೇಳಿದಾಗ ಸ್ವಲ್ಪ ಭ್ರಾಂತಿ ಬರಬಹುದು ಹಾಗಾದರೆ ಗಾನ ಮಾಡೋದಂತೂ ನನ್ನ ಜವಾಬ್ದಾರಿ ನಾನು ಮಾಡಿದ ಮೇಲೆ ಮುಂದೆ ರಕ್ಷಣೆ ಮಾಡೋದಷ್ಟೇ ದೇವರ ಕೆಲಸ ಗಾನ ನೀನು ಮಾಡಪ್ಪ ಮುಂದೆ ರಕ್ಷಣೆ ಮಾಡೋದು ನನ್ನ ಕೆಲಸ ಅಂತ ದೇವರು ಹೇಳಿದ್ದಾನೆ ಅಂತ ಅನ್ಸುತ್ತೆ ನಮಗೆ ಅದಕ್ಕೆ ಉಪನಿಷತ್ತು ಸ್ಪಷ್ಟೀಕರಣ ಮಾಡಿತು ಹಾಗೆ ತಿಳಿಯಬೇಡಿ ಗಾನ ಮಾಡುವುದಕ್ಕೂ ನಿಮಗೆ ಸ್ವಾತಂತ್ರ್ಯ ಇಲ್ಲ ನಿಮ್ಮೊಳಗೆ ನಿಂತು ಗಾನ ಮಾಡಿಸುವವನೂ ದೇವರೇ ಗಾಯಂತಂ ತ್ರಾಯತೆ ಅಂತ ವ್ಯಾಸಸ್ಮೃತಿ ಹೇಳುತ್ತೇನೋ ನಿಜ ಆದರೆ ನಿಜವಾದ ಅದರ ಅರ್ಧ ನೀವು ದಾನ ಸ್ವತಂತ್ರವಾಗಿ ನಿಮ್ಮ ಪಾಡಿಗೆ ನೀವು ಮಾಡಿಕೊಂಡಾಗ ದೇವರು ರಕ್ಷಣೆಗೆ ಬರ್ತಾನೆ ಅಲ್ಲ ನಿಮ್ಮ ಪೂರ್ವ ಕರ್ಮ ನಿಮ್ಮ ಯೋಗ್ಯತೆಯನ್ನು ನೋಡಿಕೊಂಡು ನೀವು ಸಾತ್ವಿಕರಾಗಿದ್ದರೆ ನಿಮ್ಮೊಳಗೆ ನಿಂತು ದಾನ ಮಾಡುವವನೇ ದೇವರು ಅಂತ ಸ್ಪಷ್ಟೀಕರಣ ನೀಡುವುದಕ್ಕೆ ಉಪನಿಷತ್ತು ಹೇಳುತ್ತದೆ ಗಾಯತಿ ಚ ಪ್ರಾಯತೆ ಚ ದೇವರೇ ಹಾಡ್ತಾನೆ ದೇವರೇ ರಕ್ಷಣೆ ಮಾಡುತ್ತಾನೆ ಅಲ್ರಿ ಉಪನಿಷತ್ತೇ ಅಪೌರುಷಯ ಅನಾದಿ ಕಾಲದಿಂದ ಇದೆ ಸ್ಮೃತಿ ಇದು ಅನಂತರದಲ್ಲಿ ಬಂದದ್ದು ಉಪನಿಷತ್ತು ಸ್ಪಷ್ಟವಾಗಿ ಹೇಳಿದ ಮೇಲೆ ಮತ್ತೆ ಸ್ಮೃತಿಯಾಗಿ ಗೊಂದಲ ಮಾಡಬೇಕು ಮೊದಲೇ ಸ್ಮೃತಿ ಗೊಂದಲ ಮಾಡಿಟ್ಟಿದ್ರೆ ಅದನ್ನು ಸರಿ ಮಾಡುವುದಕ್ಕೆ ಉಪನಿಷತ್ತು ಹೊರಟಿದ್ರೆ ಸರಿ ಹೋಗ್ತಾ ಇತ್ತು ಉಪನಿಷತ್ತೇ ಅನಾದಿ ಕಾಲದಿಂದ ಇದ್ದದ್ದು ಅದು ಹೇಳೋದು ಸರಿಯಾಗಿ ಹೇಳೇ ಬಿಟ್ಟಿದೆ ಆಮೇಲೆ ಈ ಸ್ಮೃತಿಯ ಕಾಲಭಾರ ಏನು ಮಧ್ಯದಲ್ಲಿ ಅಂತ ಪ್ರಶ್ನೆ ಬಂದ್ರೆ ಹೀಗೂ ಆಗಬಹುದಲ್ಲ ಗಾಯತಿ ಚ ತ್ರಾಯತೆ ಚ ದೇವರು ತಾನೇ ಹಾಡ್ತಾನೆ ತಾನೇ ರಕ್ಷಣೆ ಮಾಡ್ಕೊಳ್ತಾನೆ ನೀವು ಆರಾಮ ಮಲಗಿ ಅಂತ ಅರ್ಥ ಮಾಡ್ಕೊಂಡ್ಬಿಟ್ರೆ ಅದು ಅರ್ಥ ಆಗಬಾರದು ದೇವರೇ ಹಾಡ್ತಾನೆ ದೇವರೇ ರಕ್ಷಣೆ ಮಾಡ್ತಾನೆ ಅಂದ್ರೆ ನಾವು ಸ್ತೋತ್ರನೇ ಮಾಡಬಾರದು ಅಂತ ಅರ್ಥ ಅಲ್ಲ ಸ್ವತಂತ್ರವಾಗಿ ನಮಗೆ ಸ್ತೋತ್ರ ಮಾಡುವ ಶಕ್ತಿ ಇಲ್ಲ ಎಂಬ ಫ್ಯಾಕ್ಟ್ ಅದನ್ನು ಹೇಳ್ತಾ ಇದೆ ಅಷ್ಟೇ ಉಪನಿಷತ್ತು ಹೊರತು ನಾನು ಸ್ತೋತ್ರ ಮಾಡದೇ ಸುಮ್ಮನೆ ಕುಳಿತು ದೇವರು ನೀನು ನನ್ನ ಪಾರವಾಗಿ ಹೇಗೆ ಪುರೋಹಿತರಿಗೆ ನಮ್ಮ ಪರವಾಗಿ ಎಲ್ಲ ನೀವೇ ಮಾಡಿಕೊಂಡು ಬಿಡಿ ಕೊನೆಗೆ ಒಂದು ಮಂತ್ರಾಕ್ಷತೆ ಕೊಟ್ಬಿಡಿ ಅಥವಾ ಪ್ರಸಾದ ಕಳಿಸಿಬಿಡಿ ನಾನು ಇರ್ತೇನೆ ಆಫೀಸಿಗೆ ಅಲ್ಲೇ ಯಾರ ಕಡೆ ಯಾವ್ದು ಕೊಟ್ಟು ಕಳಿಸಿದ್ರೆ ಸಾಕು ಅಂತ ಹೇಳ್ತಾರಲ್ಲ ಆ ರೀತಿಯಾಗಿ ಭಗವಂತನಿಗೆ ನೀನೇ ಸ್ತೋತ್ರ ಮಾಡಿಕೋ ನೀನೇ ರಕ್ಷಣೆ ಮಾಡಿಕೋ ಅಂತ ಹೇಳಿದೆಯೇ ಉಪನಿಷತ್ತು ಹಾಗಲ್ಲಪ್ಪ ಗಾಯಂತಂ ತಾಯತೆ ದೇವರು ಸ್ವತಂತ್ರವಾಗಿ ಗಾನ ಮಾಡ್ತಾನೆ ಆದರೆ ಅವನು ಮಾಡಿಸ್ತಾನೆ ನೀನು ಮಾಡಿಯೇ ಆಗಬೇಕು ಅವನು ಸ್ವತಂತ್ರವಾಗಿ ತಾನು ಮಾಡಿ ನಿನ್ನಿಂದ ಮಾಡಿಸಿದಾಗ ನಿನಗೆ ರಕ್ಷಣೆ ದೊರಕೋದೆ ಹೊರತು ನೀನು ಖಾಲಿಯಾಗಿ ಕುಳಿತು ಅವನು ಮಾತ್ರ ಮಾಡಿ ನಿನಗೆ ರಕ್ಷಣೆ ಮಾಡ್ತಾನೆ ಅಂತನ್ನುವುದು ಉಪನಿಷತ್ತಿನ ಅಭಿಪ್ರಾಯವಲ್ಲ ಅಂತ ಸ್ಪಷ್ಟೀಕರಣ ನೀಡುವುದಕ್ಕೆ ಸ್ಮೃತಿ ಹೊರಟಿತು ಈಗ ಒಂದಕ್ಕೊಂದು ಪೋಷಣೆ ಆದ್ದರಿಂದ ಗಾಯಂತಂ ತ್ರಾಯತೆ ಅಥವಾ ಗಾಯತಿ ಚ ತ್ರಾಯತಿ ಚ ಈ ಎರಡೂ ಕಾರಣಕ್ಕಾಗಿ ಭಗವಂತ ಗಾಯತ್ರಿ